ಕೃತ್ಯ ನರಂಚವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಮುದೀರೇತ್ ದ್ವಾರಕೆಯಲ್ಲಿ ಕೃಷ್ಣ ದರ್ಶನ ಮಾಡುವುದಕ್ಕೆ ದೂರ್ವಾಸಾದಿ ಮಹರ್ಷಿಗಳು ಅನೇಕರು ಒಂದು ಕಡೆ ಬಂದು ಸೇರ್ತಾ ಇದ್ದಾರೆ ಅವರೆಲ್ಲರಲ್ಲಿ ಭೃಗು ಇದ್ದರು ವಿಶ್ವಾಮಿತ್ರರಿದ್ದರು ಕಣ್ವರಿದ್ದರು ವಸಿಷ್ಠರಿದ್ದರು ಅವರೆಲ್ಲರೂ ಒಂದು ಕಡೆ ಕೂತ್ಕೊಂಡು ಕೃಷ್ಣ ದರ್ಶನಕ್ಕೆ ಹೋಗಬೇಕು ಅಂತ ಮರದ ಕೆಳಗೆ ವಿಶ್ರಾಂತರಾಗ್ತಾ ಇದ್ದಾರೆ ಆಗ ಒಂದು ಆಶ್ಚರ್ಯವಾಯಿತು ಅದೇ ತಿಂಗಳು ಅದೇ ವರ್ಷ ಮಹಾಭಾರತ ಯುದ್ಧ ಕಾಲದಲ್ಲಿ ಪ್ರಾಪ್ತವಾದಂತೆ ಹದಿಮೂರು ದಿವಸದ ಪಕ್ಷದಲ್ಲಿ ಒಂದು ಕಡೆ ಸೂರ್ಯಗ್ರಹಣ ಇನ್ನೊಂದು ಕಡೆ ಚಂದ್ರಗ್ರಹಣ ಲೋಕಕ್ಷಯ ಸೂಚನವಾದದ್ದು ಚತುರ್ದಶಿ ಪಂಚದಶಿ ಕೃತೆ ರಾಹುಣ ಪುನಃ ಪ್ರಾಪ್ತೇ ವೈ ಭಾರತೆ ಯುದ್ಧೇ ಪ್ರಾಪ್ತಾಜಾಧ್ಯಕ್ಷಯಾಯ ನಃ ಮೇನೆ ಪ್ರಾಪ್ತಂಚ ಷಟ್ತ್ರಿಂಶಂ ವರ್ಷಂ ವೈ ಕೃಷ್ಣ ನೋಡಿದ ಹಾಗಿದ್ರೆ ಕುಲಕ್ಷೇವಾಗಬೇಕು ನಮ್ಮಲ್ಲಿ ಯಾವ್ದವರಲ್ಲೂ ಸಾಕಷ್ಟು ದುಷ್ಟರಿದ್ದಾರೆ ಅಂತ ತನ್ನ ಸಂಕಲ್ಪದಿಂದ ಅದಕ್ಕೊಂದು ಯಾಜವನ್ನು ಉಂಟು ಮಾಡಿದ ಕೃಷ್ಣನ ಮಕ್ಕಳಲ್ಲಿ ಜಾಂಬವತಿ ಮಗ ಒಬ್ಬ ಸ್ಫುರದ್ರೂಪಿಯಾಗಿದ್ದ ಸಾಂಬ ಎಂಬುವನು ಹೆಣ್ಣಿನ ಮುಖ ಅಷ್ಟೊಂದು ಬುದ್ಧಿ ಇಲ್ಲದ ಲಜ್ಜೆಗೇಡಿ ಮತ್ತು ಹುಡುಗಾಟ ಸ್ವಭಾವದವರು ಕೃಷ್ಣನ ಮಕ್ಕಳಲ್ಲಿ ಕೆಲವರು ಈ ಪೋಲಿ ಹುಡುಗರು ಅಲ್ಲಿ ಇಲ್ಲಿ ಹಾಡುವುದು ಕುಣಿಯುವುದು ಬೇಗ ವೇಷ ಹಾಕುವುದು ಸಿಕ್ಕವ್ರನ್ನ ಕೀಟ್ಲೆ ಮಾಡುವುದು ಬ್ರಾಹ್ಮಣರನ್ನು ದೇವಸ್ಥಾನಗಳನ್ನು ಜೂಜಿಗೆ ಬಳಸಿಕೊಳ್ಳುವುದು ಮಾಡಬಾರ್ದು ಕೆಲಸ ಮಾಡುವುದು ಅವರೆಲ್ಲ ಬಂದರು ಇಲ್ಲಿ ಕೂತಿದ್ದ ಬ್ರಾಹ್ಮಣರು ನೋಡಿ ಅವ್ರ ಮೇಲೆ ಚೇಷ್ಟೆ ಮಾಡಬೇಕನ್ನಿಸ್ತು ಸಾಂಬನಿಗೆ ಹೊಟ್ಟೆಯಲ್ಲಿ ಬೇಕಾದಷ್ಟು ಬಟ್ಟೆ ಹೊರಗಿಂದ ಕಟ್ಟಿ ಗರ್ಭಿಣಿ ಸ್ತ್ರೀಯಂತ ಅಲಂಕಾರ ಮಾಡಿ ಉಳಿದ ಹುಡುಗರೆಲ್ಲ ಕೃಷ್ಣನ ಮಕ್ಕಳು ಮರಿ ಮಕ್ಕಳು ಬಂದು ಗುರುಗಳೇ ನೀವೆಲ್ಲ ದೊಡ್ಡವರು ಇವಳು ಗರ್ಭಿಣಿಯಾಗಿದ್ದಾಳೆ ಇವಳು ಇಲ್ಲಿ ಅಂಥ ಮಗು ಹುಟ್ಟುತ್ತೆ ಅಂತ ಕೆಣಕಿದರು ಅದನ್ನು ನೋಡಿದ್ರು ದೂರ್ವಾಸರು ದೃಷ್ಟಿಯಿಂದ ಓಹೋ ನಮ್ಮನ್ನು ಕೆಣಕೋಕೆ ಬಂದಿದ್ದಾರೆ ಅಂತ ತಿಳ್ಕೊಂಡು ತುಟಾಗ್ರದಲ್ಲೂ ಮಾತನಾಡಿದರು ಇವಳ ಹೊಟ್ಟೆಯಲ್ಲಿ ಹುಟ್ಟುವುದು ಮಗುವಲ್ಲ ನಿಮ್ಮ ಕುಲವನ್ನು ಹಾಡು ಮಾಡುವ ಕಬ್ಬಿಣದ ಒನಕೆ ಹುಟ್ಟುತ್ತೆ ಅಂತ ಹೇಳಿದ ಕೂಡಲೇ ಗರ್ಭಿಣಿ ಗರ್ಭಿಣಿಯಾದವನು ಹಡೆಯುವಂತೆ ಒನಕೆಯನ್ನೇ ಹಡೆದು ಬಿಟ್ಟ ಅಲ್ಲಿ ನೀವು ಹುಡುಗರು ಬೆರಗಾಗಿ ಹೋದರು ಊರಿಗೆ ಹೋಗಿ ಉಗ್ರಸೇನ ಮಹಾರಾಜನ ಸಮಾಚಾರ ಹೇಳಿದರು ಅವನು ನಂಬಲಿಲ್ಲ ಮಾತನ್ನು ಮತ್ತು ಮೊದಲೇ ದುರ್ಬಲನ ಏನು ಮಾಡಬೇಕು ಇದನ್ನೆಲ್ಲ ತೇದು ತೇದು ಸಮುದ್ರ ದಡದಲ್ಲಿ ಪ್ರವಾಸ ಕ್ಷೇತ್ರದಲ್ಲಿ ಸಮುದ್ರದಲ್ಲಿ ಬಿಟ್ಟುಬಿಡಿ ಒನಕೆ ಹಾಳಾದರೆ ವಂಶ ಉಳಿಯುತ್ತ ಒನಕೆ ಇದ್ದರೆ ತಾನೇ ಪಂಚಾಯಿತಿ ಅಂತ ಹೇಳಲಾಗಿ ಪ್ರಭಾಸ ಕ್ಷೇತ್ರದಲ್ಲಿ ಸೌರಾಷ್ಟ್ರ ಸೋಮನಾಥ ಕ್ಷೇತ್ರದ ಹತ್ರ ಮೂರು ಸಮುದ್ರ ಸೇರೋ ಜಾಗದಲ್ಲಿ ಹಗಲು ರಾತ್ರಿ ತೇದು ತೇದು ಬಿಟ್ಟರು ಆಶ್ಚರ್ಯ ತೇದು ಬಿಟ್ಟ ಆ ಕಬ್ಬಿಣದ ಅಂಶಗಳು ಕಣಕಣಗಳು ಏರಕಗಳು ಜೊಂಡಾಗಿ ಬೆಳೆದವು ಮೂರು ಕಡೆ ಹರಿತವಾಗಿ ದರ್ಭೆಗಿಂತ ಚೂಪಾಗಿ ಅವುಗಳಿಂದ ಯಾವ್ದವ್ರು ಹೊಡೆದು ಒಬ್ಬರೊಬ್ಬರನ್ನು ಸಾಯಿಸ್ತಾರೆ ಕೊನೆಗೆ ಒಂದು ಚೂರು ಉಳಿತು ಕೈಯಲ್ಲಿ ಉಜ್ಜುವುದಕ್ಕಾಗಲಿಲ್ಲ ಅಂತ ಹಾಕಿದರು ಅದನ್ನೊಂದು ಮೀನು ನುಂಗಿತು ಮೀನನ್ನೊಬ್ಬ ಬೇಡ್ರವನು ಹಿಡಿದು ನೋಡಿದ ಬಾಣಕ್ಕೆ ಚೆನ್ನಾಗಿದೆ ಪಕ್ಷಿ ಹೊಡೆಯೋದಕ್ಕೆ ಅಂತ ಇಟ್ಕೊಂಡ ಆ ಬಾಣದಿಂದಲೇ ಕೃಷ್ಣನ ಪಾದಕ್ಕೆ ಏಟು ಬಿದ್ದದ್ದು ಗಾಂಧಾರಿ ಶಾಪ ತಟ್ಟಿದ್ದು ನಾವು ಈ ಜಾಗಕ್ಕೆಲ್ಲ ಹೋಗಿ ಸಂದರ್ಶನ ಮಾಡಿದ್ದೇವೆ ಕಾಶಿ ಎಷ್ಟು ಪ್ರಸಿದ್ಧವಾದ ಕ್ಷೇತ್ರ ಪ್ರವಾಸ ಕ್ಷೇತ್ರ ಅದಕ್ಕೆ ಹಳೆಯ ಹೆಸರು ಪಿಂಡಾರಕ ಕ್ಷೇತ್ರ ಆಮೇಲೆ ಕೃಷ್ಣ ನೋಡಿದ ತನ್ನ ಸಂಕಲ್ಪದಿಂದ ಹೀಗಾಗ್ತಾಯಿದೆ ಅಂತ ತಿಳ್ಕೊಂಡು ಯಾದವ ವೀರರಿಗೆಲ್ಲ ಹೇಳಿದ ಇನ್ನೊಂದು ವಾರದೊಳಗೆ ದ್ವಾರಕೆ ಮುಳುಗಿ ಹೋಗ್ತದೆ ಸಮುದ್ರದ ಮೇಲಕ್ಕೆತ್ತಿ ಕೆತ್ತಿ ಯಾವ್ದವ್ರಿಗೇನು ಜಾಗ ಮಾಡಿಕೊಟ್ಟಿದೆ ಅದು ಮುಳುಗಿ ಹೋಗ್ತದೆ ಆದ್ದರಿಂದ ಬರುವ ಅಮಾವಾಸ್ಯೆ ತುಂಬ ಕ್ರೂರವಾಗಿದೆ ನೀವು ಪ್ರವಾಸಕ್ಕೆ ಹೋಗಿ ಪರಮೇಶ್ವರನ ಸೌರಾಷ್ಟ್ರನಾಥನನ್ನು ಸೋಮನಾಥನನ್ನು ಪೂಜೆ ಮಾಡಿ ಭಕ್ತಿಯಿಂದ ಉಪವಾಸ ಇರಬೇಕು ಅಂತ ಹೇಳಲಾಗಿ ಇವರೆಲ್ಲರೂ ಮದ್ಯಪಾನಕ್ಕೆ ಅಂಟಿಕೊಂಡಿದ್ದವರು ಸಮೃದ್ಧವಾಗಿ ಹೆಂಡ ಚರ್ಮದ ಚೀಲಗಳಲ್ಲಿ ತುಂಬಿಕೊಂಡರು ಊರನ್ನು ಖಾಲಿ ಮಾಡುವ ನೆಪದಲ್ಲಿ ಮನೆಯಿಂದ ಏನೇನು ತೊಗೊಂಡು ಹೋಗಬೇಕೋ ಅದರ ಜೊತೆಯಲ್ಲಿ ಶಸ್ತ್ರಾಸ್ತ್ರಗಳನ್ನು ತಗೊಂಡು ಹೋಗಿ ಎಲ್ಲಿ ಜೊಂಡು ಬೆಳೆದಿತ್ತು ಅದರ ಬುಡದಲ್ಲಿ ಬಚ್ಚಿಟ್ಟಿದ್ದಾರೆ ಎಲ್ಲರಿಗೂ ಊಟ ಬಡಿಸಬೇಕು ಅಮಾವಾಸ್ಯ ದಿವಸ ಊಟ ಬಡಿಸುವಾಗ ಒಬ್ಬೊಬ್ಬರು ಚರ್ಮಚೀಲದಿಂದ ಊಟಕ್ಕೆ ಮದ್ಯವನ್ನು ಹಾಕ್ಕೊಂಡು ಅದು ತಲೆಗೆ ಹತ್ತಿ ಗೇರಿಯಾಗಿ ಪ್ರದ್ಯುಮ್ನನಿಗೂ ಕೃತವರ್ಮನಿಗೂ ಜಗಳ ಆರಂಭವಾಯಿತು ಇವನೊಬ್ಬ ಉಳಿದಿದ್ದ ಮಹಾಭಾರತ ಯುದ್ಧದಲ್ಲಿ ಪ್ರದ್ಯುಮ್ನ ಕೃಷ್ಣ ಪುತ್ರ ಮಹಾಭಾರತ ಯುದ್ಧದಲ್ಲಿರಲಿಲ್ಲ ಅವರವ್ರಿಗಾಗ್ತಾ ಇರಲಿಲ್ಲ ಕೃಷ್ಣ ದೂಷಣೆ ಮಾಡ್ತಾ ಇದ್ದ ಕೃತವರ್ಮ ಅದನ್ನು ಸಹಿಸ್ತಿಲ್ಲ ಅವರವರ ಜಗಳವಾಗಿ ಜಗಳ ಕೈ ಕೈ ಮಿಲಾಯಿಸಿ ಕೊನೆಗೆ ಕತ್ತಿಯಿಂದ ಒಬ್ಬರೊಬ್ಬರನ್ನು ಹೊಡೆದು ಸಾಯಿಸಿ ಇಡೀ ಆದವರು ಎರಡು ಪಂಗಡವಾಗಿ ಆಯುಧಗಳೆಲ್ಲ ಮುಗಿದ ಮೇಲೆ ಜೊಂಡು ಹುಲ್ಲಿನಿಂದ ಒಬ್ಬರು ಇನ್ನೊಬ್ಬರನ್ನು ಹೊಡೆದು ಹೊಡೆದು ಹೊಡೆದು ಎಲ್ಲರೂ ಸಾಯಿಸಿದರು ಹೆಣಗಳ ರಾಶಿ ಬಿದ್ದು ಹೋಯಿತು ಬಲರಾಮ ಕೃಷ್ಣ ಮೂಕವಾಗಿ ನೋಡ್ತಾ ಇದ್ದಾರೆ ಆಮೇಲೆ ಕೃಷ್ಣ ತನ್ನ ಅವತಾರ ಸಮಾಪ್ತಿ ಮುಂಚೆ ಬಲರಾಮನನ್ನು ಕರೆದು ನೀನು ಶೇಷ ಲೋಕಕ್ಕೆ ಮೊದಲು ಬಂದವನು ನೀನು ಕೃಷ್ಣ ಅವತಾರ ಸಹಾಯಕವಾಗಿ ನೀ ಮೊದಲು ಹೋಗಬೇಕು ಅಂತ ಹೇಳಿ ಅವನನ್ನು ಕಳಿಸಿದ್ದಾನೆ ಸರ್ಪರೂಪದಲ್ಲಿ ಬಲರಾಮ ಬಿಲದಲ್ಲಿ ಹೊಕ್ಕ ಜಾಗ ಅದನ್ನು ಪ್ರಭಾಸದಲ್ಲಿ ಇವತ್ತಿಗೂ ನೀವು ನೋಡ್ಬೋದು ಆಮೇಲೆ ಕೃಷ್ಣ ಇವತ್ತು ಬಲಕಾ ತೀರ್ಥ ಅಂತ ಹೇಳೋ ಜಾಗದಲ್ಲಿ ಈ ಹೆಣಗಳ ಮಧ್ಯೆ ಇರುವುದಕ್ಕೆ ಇಷ್ಟಪಡದೆ ದೂರಕ್ಕೆ ಹೋಗಿ ಇದೇನು ಹೀಗಾಯಿತು ಅಂತ ತನ್ನ ಅವತಾರ ಕಾಲದಲ್ಲಿ ಏನೇನು ನಡೆಯಿತು ಎಲ್ಲವನ್ನು ಮೇಲಕ್ಕೆ ಹಾಕ್ತಾ ದ್ರೌಪದಿ ನಿನ್ನ ಋಣವನ್ನು ಸರಿಯಾಗಿ ತೀರಿಸಲಿಲ್ಲ ಅಯ್ಯೋ ನಿನ್ನನ್ನು ಅನಾಥರ ಮಧ್ಯದಲ್ಲಿ ಬಿಟ್ಟುಬಿಟ್ಟೆ ನಿನ್ನನ್ನು ಅನಾಥ ಮಾಡಿದೆ ನನ್ನ ಹೆಸರು ನಿನ್ನನ್ನು ಕಾಪಾಡಿತು ಗೋವಿಂದ ಅಂತ ಕರೆದದ್ದರಿಂದ ನಾನು ಕಾಪಾಡಲಿಲ್ಲ ಅಂತ ಹೇಳಿ ನಾ ಅತಿ ಸ್ವಸ್ಥ ಮನ ಅಯ್ಯೋ ಅತ್ಯಂತ ಅಸ್ವಸ್ಥ ಮನಸ್ಕನಾಗಿ ಹೋಗುವ ಹೊತ್ತಿಗೆ ಆ ಜರೆ ಎಂಬ ಬೇಡ್ರವನು ಆ ಕಬ್ಬಿಣಿ ಚೂರೇನು ಮಿಕ್ಕಿತು ಆ ಬಾಣ ಪ್ರಯೋಗ ಮಾಡಲಾಗಿ ಅದು ಕಾಲಿ ಏಟು ಬಿದ್ದು ಕೃಷ್ಣಾವತಾರ ಮುಕ್ತಾಯವಾಗುತ್ತೆ ಶ್ರೀಮದ್ ಭಾಗವತದಲ್ಲಿಯೂ ಬಂದಿದೆ ಮೌಸಲ ಪರ್ವ ಮುಸಲ ಅಂದರೆ ಒನಕೆ ಒನಕೆಯಿಂದ ಏರ್ಪಟ್ಟ ಕಥೆ ಮೌಸಲ ಪರ್ವ ಇದು ಮಹಾಭಾರತದಲ್ಲಿ ಬರೀ ಪಾಂಡವರ ಕಥೆ ಅಂತ ತಿಳ್ಕೊಬೇಡಿ ಯಾದವರ ಕಥೆಯೂ ಬರುತ್ತೆ ಅಲ್ಲಿಂದ ಆಚೆಗೆ ಪಾಂಡವರು ನೋಡಿದರು ಅಯ್ಯೋ ಕೃಷ್ಣಾವತಾರ ಮುಗಿದೋಯ್ತೆ ತುಂಬ ದುಃಖ ಪಡ್ತಾರೆ ಧರ್ಮರಾಜನ ಮನಸ್ಸಿಗೆ ಶಂಕೆ ಕೃಷ್ಣಾವತಾರ ಮುಗಿದ ದಿವಸಕ್ಕೆ ಅರ್ಜುನ ಲೇನೋನಾಥ ಆಗಿರ್ಬೇಕು ನೋಡ್ಕೊಂಬಾರು ಅಂತ ಕಳಿಸುವಾಗ ಅವನು ಬರೋ ಹೊತ್ತಿಗೆ ಇದೆಲ್ಲ ಆಗಿ ಆದವರೆಲ್ಲ ಮಡಿದು ದ್ವಾರಕೆ ಇನ್ನೇನು ಮುಳುಗ್ತಾ ಇದೆ ಕಣ್ಣಿಂದ ನೋಡ್ತಾನೆ ಕೃಷ್ಣನ ಅರಮನೆ ಒಂದು ಭಾಗ ಬಿಟ್ಟು ಇವತ್ತು ನೋಡ್ತಿರ್ಬೇಟ್ ದ್ವಾರಕಾ ದ್ವೀಪದಲ್ಲಿ ಉಳಿದಿದ್ದೆಲ್ಲ ಮುಳುಗಿ ಹೋಯಿತು ಆಮೇಲೆ ಕೃಷ್ಣನಿಗೆ ಏನು ಹೇಳುವುದಕ್ಕೂ ಕೇಳುವುದಕ್ಕೂ ಕೃಷ್ಣಾವತಾರ ಮುಗಿದು ಹೋದ ಮೇಲೆ ಅಲ್ಲಿದ್ದವರಿಂದ ಸಮಾಚಾರ ತಿಳ್ಕೊಂಡು ಕೃಷ್ಣ ಕಾಪಾಡಬೇಕು ಅಂತ ಅವರನ್ನೆಲ್ಲ ಹಸ್ತಿನಾವತಿ ಕರ್ಕೊಂಬರುವಾಗ ಆಭೀರರು ದಸ್ಯುಗಳು ಅವರನ್ನು ಮಾರ್ಗ ಮಧ್ಯದಲ್ಲಿ ಅಡ್ಡಲಾಕಿ ಅರ್ಜುನ ಬಿಲ್ಲನ್ನು ಕೂಡ ಎತ್ತುವುದಕ್ಕಾಗೋದಿಲ್ಲ ಗಾಂಡೀವವನ್ನು ನನ್ನಿಂದ ನಾನೇ ಗೆದ್ದೆ ಯುದ್ಧ ಅಂತ ತಿಳ್ಕೊಂಡಿದ್ದವನಿಗೆ ಕೃಷ್ಣ ಮಹಿಮೆ ಹೋದ ಮೇಲೆ ನಾನು ಏನೂ ಇಲ್ಲ ಎಂಬುದಾಗಿ ಅರ್ಥವಾಯಿತು ಆ ಭೀರರು ಮುಟ್ಟುವುದಕ್ಕೆ ಪೂರ್ವದಲ್ಲಿ ಅವರೆಲ್ಲರೂ ಆ ತೀರ್ಥದಲ್ಲಿ ಮುಳುಗಿ ಪ್ರಾಣವನ್ನು ಕಳ್ಕೊಂಡ್ರು ಗೋಪಿ ತಲಾಬ್ ಎಂಬುದಾಗಿ ಹೇಳ್ತೇವೆ ಆ ಜಾಗಕ್ಕೆ ಅವರೆಲ್ಲ ಪೂರ್ವದಲ್ಲಿ ಅಪ್ಸರೆಯರಾಗಿದ್ದರಂತೆ ಅಷ್ಟಾವಕ್ರ ಮಹರ್ಷಿಯ ಶರೀರವನ್ನು ನೋಡಿ ಅಪಹಾಸ್ಯ ಮಾಡಿದ್ರಿಂದ ಅವರಿಗೆ ಈ ರೀತಿಯ ಶರೀರ ಉಂಟಾಗಿತ್ತು ಶಾಪ ವಿಮೋಚನೆ ಕಾಲ ಅಂತ ಹೇಳ್ತಾರೆ ಪುರಾಣಾಂತರಗಳಲ್ಲಿ ಹಸ್ತಿನಾವತಿಗೆ ಬಂದು ಧರ್ಮರಾಜನಿಗೆ ಹೇಳಿಬಿಟ್ಟ ಕೃಷ್ಣಾವತಾರ ಮುಗಿದೋಯ್ತಣ್ಣ ನಾವೆಲ್ಲ ನೀರಲ್ಲಿ ಮೀನುಗಳಿದ್ದ ಹಾಗೆ ಆ ಕಡೆ ಆಕಾಶದಲ್ಲಿ ಚಂದ್ರ ಇದ್ದರೂ ಮೀನು ಹೇಗೆ ಚಂದ್ರಾರ್ಥ ಮಾಡಿಕೊಳ್ಳೋದಿಲ್ವೋ ಕೃಷ್ಣದ್ಯುಮಣಿ ಸಂಲೋಚೆ ನಮಗೆ ಅರ್ಥ ಆಗಲಿಲ್ಲ ಕೃಷ್ಣಾವತಾರ ಈಗ ತಿಳಿಯುತ್ತಾ ಇದೆ ನಮ್ಮ ಅವನ ಮಹಿಮೆ ಎಂಬುದಾಗಿ ಹೇಳಿ ಪಂಚಪಾಂಡವರು ಇನ್ನು ಮುಗಿಯಿತು ಹಾಗಿದ್ದರೆ ನಾವು ಭೂಮಿಯಲ್ಲಿರ್ತಕ್ಕದ್ದಲ್ಲ ಕಲಿಯುಗ ಬಂದು ಹೋಯಿತು ಕೃಷ್ಣಾವತಾರ ಆದ ಮೇಲೆ ಇವತ್ತು ನಾವು ಪಂಚಾಂಗದಲ್ಲಿ ಕೂಡ ಲೆಕ್ಕ ಹಾಕೊಳ್ಳಿ ಕಲಿಯುಗ ಅಂದರೆ ಕೃಷ್ಣಾವತಾರ ಮುಗಿದ ದಿವಸ ಕ್ರಿಸ್ತ ಶಕ ಅನ್ನುವುದು ಪಶ್ಚಿಮದವ್ರ ಲೆಕ್ಕ ನಾವು ಕೃಷ್ಣ ಶಕ ಎಂಬುದಾಗಿ ಐದು ಸಾವಿರಕ್ಕೆ ಮೇಲ್ಪಟ್ಟು ವರ್ಷ ಪಂಚಾಂಗದಲ್ಲಿ ಕೊಡ್ತಾರಲ್ಲ ಕಲಿಯುಗ ಆರಂಭವಾಗಿ ಕಲಿಯುಗೆ ಪ್ರಥಮ ಬಾಧೆ ಹೇಳ್ತೇವಲ್ಲ ಅದು ಕೃಷ್ಣ ಅವತಾರ ಮುಗಿದ ದಿವಸ ಇನ್ನೂ ಸ್ವಲ್ಪ ವಿಷಯಗಳನ್ನು ನಾವು ಚರ್ಚೆ ಮಾಡ್ಬೋದು ತಿಳ್ಕೊಳ್ಳಬಹುದು ಕಾಲಿಗೆ ಏಟು ಬಿದ್ದ ಕೂಡಲೇ ಕೃಷ್ಣ ಒಂದು ಕಡೆ ಕೂತ್ಕೊಂಡ ಅದೇ ಜಾಗದಲ್ಲಿ ಆ ಜಾಗದಲ್ಲಿ ದೇವಸ್ಥಾನ ಕಟ್ಟಿದ್ದಾರೆ ಬಲಕಾ ತೀರ್ಥ ಅಂತ ಹೇಳ್ತಾರೆ ಸುಮಾರು ಐದು ಕಿಲೋಮೀಟ್ರ್ ಇದೆ ಪ್ರಭಾಸ ಕ್ಷೇತ್ರದಿಂದ ಅವನು ಕೂತಿದ್ದು ಒಂದು ಅರಳಿ ಮರದ ಕೆಳಗಡೆ ಆ ಮರ ಇನ್ನೂ ಇದೆ ಅಲ್ಲಿ ವೃಕ್ಷೇ ಸ್ಥಿತಂ ಚಿಂತಯಾನಂ ವಿವಿಕ್ತೆ ಅದೇ ಗಾಂಧಾರಿ ಕೊಟ್ಟ ಶಾಪ ಅದು ಯಥಾ ಪಶ್ಯನ್ನಿ ಅನಂತ ಅನಂತವೀರ್ಯಂ ವೃಕ್ಷೇ ಸ್ಥಿತಂ ಚಿಂತಯಾನಂ ವಿವಿಕ್ತೆ ಸಮಸಾಧ್ಯ ಮಹಾನುಭಾವಂ ಕೃಷ್ಣ ತದಾ ದಾರುಕಂ ಅನ್ವಶಾಸತಿ ತನ್ನ ರಥ ನಡೆಸೋ ಸಾರಥಿ ದಾರುಕನನ್ನು ಕುರಿತು ಹೇಳಿದ ಹೇಳಯ್ಯ ಹಸ್ತಿನಾವತಿಗೆ ಹೋಗು ಕೃಷ್ಣಾವತಾರ ಸಮಾಪ್ತಿ ಆಗ್ತಾ ಇದೆ ಯಾದವರೆಲ್ಲ ಬಡಿದಾಡಿ ಸತ್ತರು ದುರ್ವಾಸರ ಶಾಪದಿಂದ ಹೀಗಾಯಿತು ಅಂತ ಹೇಳು ದ್ವಾರಕೆ ಮುಳುಗ್ತಾ ಇದೆ ಅಂತ ಹೇಳು ಗತ್ವಾ ಕುರೂನ್ ಸರ್ವಮಿಮಂ ಮಹಾಂತಂ ಪಾರ್ಥಾಯ ಶಂಸಸ್ವಧಂ ಯದೂನಾಂ ತಥೋರ್ಜುನ ಕ್ಷಿಪ್ರಮಿಹೋಪಯಾತು ಅರ್ಜುನ ಬೇಗ ಬರಲಿ ಶುತ್ವಾ ಮೃತಾನ್ ಯಾದವಾನ್ ಬ್ರಹ್ಮಶಾಪಾತಿ ಅರ್ಜುನನ ಕೈಲಿ ಉತ್ತರ ಆಗಬೇಕು ಯಾವ್ದವ್ರಿಗೆ ಅಂತ್ಯಕ್ರಿಯೆ ಮಾಡೋದಕ್ಕೆ ಒಬ್ಬ ಯಾದವ ಬಾಕಿ ಇಲ್ಲ ಅರ್ಜುನ ಬೇಗ ಬರೀ ಹೇಳು ಅರ್ಜುನ ಅರ್ಜುನ ಅಂಥೇಳಿ ಅವನನ್ನು ಕಳಿಸಿದ ಇವನು ಹೋಗೋ ಹೊತ್ತಿಗೆ ಹೋಗತೇ ದಾರಿಕೆ ಕೇಶವೋಥ ದೃಷ್ಟ್ವಾಂತಿಕೆ ಬಭ್ರುಮಾಚ ವಾಕ್ಯಂ ಬಭ್ರು ಅಂತ ಒಬ್ಬ ವೀರ ಉಳ್ಕೊಂಡಿದ್ದ ಅವನೇ ಈ ದೇಶದಲ್ಲಿ ಎಂಬತ್ತು ಸಾವಿರ ವಿಷ್ಣು ದೇವಾಲಯಗಳನ್ನು ಕಟ್ಟಿದವನು ದ್ವಾಪರಯುಗದ ಕೊನೆಯಲ್ಲಿ ಅಂತ ವಿಷ್ಣು ಪುರಾಣ ಹೇಳುತ್ತೆ ಆ ಬೊಬ್ಬ್ರುವನ್ನ ಕರೆದು ಹೇಳಿದ ಸ್ತ್ರೀಯೋ ಭವಾನ್ ರಕ್ಷಿತು ಯಾತು ಶೀಘ್ರಂ ನಮ್ಮೂರಿನ ಸ್ತ್ರೀಯರನ್ನು ರಕ್ಷಿಸು ರಕ್ಷಿಸೋದಕ್ಕೆ ನಾವು ಯಾರೂ ಇಲ್ಲ ಸುತ್ತಮುತ್ತ ಇದ್ದ ಆಭೀರರು ದಸ್ಯಗಳು ಸಮಯ ಕಾಯ್ಕೊಂಡಿದ್ದಾರೆ ನಮ್ಮ ಯಾದವರು ಆ ಭೀರ ಸ್ತ್ರೀಯರನ್ನೇ ಕೆಡಿಸಿದ್ರಿಂದ ಗಂಡಸರು ನಮ್ಮ ಮೇಲೆ ಸೇಡು ಕಾಯ್ಕೊಂಡಿದ್ದಾರೆ ರಕ್ಷಣೆಗೆ ನೀ ಸ್ವಲ್ಪ ಊರಿಗೆ ಹೋಗು ನೈತಾ ಹಿಂಸಿಹು ದಸ್ಯವೋ ವಿತ್ತಲೋ ಭಾತ್ ನಮ್ಮೂರಿಗೆ ಮುತ್ತಿಗೆ ಹಾಕಿ ಹಣಕಾಸು ಸುರಿಗೆ ನೆಪದಲ್ಲಿ ಸ್ತ್ರೀರಿಗೆ ಯಾರೂ ತೊಂದರೆ ಕೊಡದೇ ಇರಲಿ ಸಪ್ರಸ್ಥಿ ಕೇಶವೇನಾನುಶಿಷ್ಟ ಮದಾತುರಃ ಜ್ಞಾತಿವದಾರ್ಧಿತಶ್ಚ ತಂ ವಿಶ್ರಾಂತಂ ಸನ್ನಿಧೌ ಕೇಶವಸ್ಯ ದುರಂತಮೇಕಂ ಸಹಸೈವ ಬಭ್ರೂಂ ಬಬ್ರು ಬಂದು ಕೃಷ್ಣ ಹೀಗಾಯಿತೆ ಅಯ್ಯೋ ಅಂತ ಅವನು ಕೇಳುವಷ್ಟರಲ್ಲಿ ಇನ್ನೊಂದು ಬಾಣ ಬಂದು ಇವನ ಮೇಲೆ ಬಿತ್ತು ಬಬ್ರೂ ಸತ್ತು ಹೋದ ಯಹೈವತ್ವ ಮಾಂ ಪ್ರದೀಕ್ಷಸ್ವ ರಾಮ ಬಲರಾಮನಿಗೆ ಹೇಳ್ದ ಸರಿ ನೀನು ಹೊರಟು ಬಿಡು ಜನಾರ್ದನ ಪಿತರಂ ಪ್ರಾಹ ವಾಕ್ಯಂ ವಸುದೇವ ದೇವಿಕೆಯರು ಪಲ್ಲಕ್ಕಿಯಲ್ಲಿ ಕೂತ್ಕೊಂಡು ಬಂದರು ಊರಿಗೆ ಸಮಾಚಾರ ಹೋಗಿತ್ತು ಅಯ್ಯೋ ಕೃಷ್ಣಾವತಾರ ಹೀಗಾಯಿತೆ ನಾವು ಕಣ್ಣಿಂದ ಕೃಷ್ಣಾವತಾರವನ್ನು ಕೃಷ್ಣಾವತಾರ ಸಮಾಪ್ತಿಯನ್ನು ನೋಡುವಂತಾಯಿತೆ ಎಂಬುದಾಗಿ ಮುಂದೆ ಹೇಳ್ತಾರೆ ಕೃಷ್ಣಾವತಾರ ಮುಗಿದ ಎರಡನೇ ದಿವಸಕ್ಕೆ ವಸುದೇವ ಹೋದ ದೇವಿಕಿ ಆಗಮನ ಮಾಡಿಬಿಟ್ಲು ಸ್ತ್ರೀಯೋ ಭವಾನ್ ರಕ್ಷುತನ ಸಮಗ್ರ ಧನಂಜಯಸ್ಯ ಆಗಮನಂ ಪ್ರತೀಕ್ಷನ್ನೇ ಊರು ರಕ್ಷೆ ಮಾಡ್ತಾಯಿರಿ ಇನ್ನೇನು ಬರ್ತಾನೆ ಅರ್ಜುನ ಎಂಬುದಾಗಿ ಈ ಕಡೆ ಬಲರಾಮನನ್ನು ಕಳಿಸಿ ಆಯಿತು ವಸುದೇವರನ್ನು ಕಳಿಸಿ ಆಯಿತು ದಮುಕ್ತ ಶಿರಸಾ ಚಪಾದವು ಸಂಸ್ಪೃಶ್ಯ ಕೃಷ್ಣ ತ್ವರಿತೋ ಜಗಾಮ ತಂದೆ ಕಾಲಿಗೆ ನಮಸ್ಕಾರ ಮಾಡಿದ್ದಾನೆ ಕೃಷ್ಣ ಕಾಲಲ್ಲಿ ರಕ್ತ ಒಂದೇ ಸಮ ಸುರಿತಾ ಇದೆ ತಥೋ ಮಹಾನ್ಯನದಃ ಪ್ರಾತುರಾಸೀತ್ ಶಸ್ತ್ರೀ ಕುಮಾರಸ್ಯ ಪುರಸ್ಯ ತಸ್ಯ ಊರವರೆಲ್ಲ ಬಂದರು ಹೆಂಗಸರು ಇನ್ನು ಸಣ್ಣ ಸಣ್ಣ ಹುಡುಗರು ಎಲ್ಲರೂ ಗೊಳೋ ಅಂತ ಹೇಳ್ತಾ ಇದ್ದಾರೆ ಅಥ ಬ್ರವೀತಿ ಕೇಶವ ಸನ್ನಿವರ್ತ್ಯ ಶಬ್ದಂ ಶುತ್ವ ಯೋಷಿತ ಕ್ರೋಶತೀನಾಂ ಸ್ತ್ರೀನೆಲ್ಲ ಸಮಾಧಾನ ಮಾಡಿದ ಪುರಿ ಮಿಮಾಮೇಶ್ಯತಿ ಸವ್ಯಸಾಚಿ ಊರಿಗೆ ಹೋಗಿ ಕಾಡಲ್ಲಿರಬೇಡಿ ಇನ್ನೇನು ಬರ್ತಾ ಇದ್ದಾನೆ ಅರ್ಜುನ ಸವೋ ದುಃಖ ಅನ್ಮೋಷಯಿತ ನರಾಗ್ರಹ ನಮ್ಮನ್ನೆಲ್ಲ ಕಾಪಾಡ್ತಾನೆ ಎಂಬುದಾಗಿ ಹೇಳಿ ಕೃಷ್ಣ ಕಳಿಸಿದ ಈಗ ಯಾರು ಇಲ್ಲ ಕೃಷ್ಣನ ಹತ್ತಿರದಲ್ಲಿ ತುಂಬ ಕಷ್ಟವಾಗುತ್ತೆ ಓದೋದಕ್ಕೆ ವನೇ ಶೂನ್ಯೆ ವಿಚರನ್ನೇ ಚಿಂತಯಾನಃ ಕುಂಟುತ್ತಾ ಕುಂಟುತ್ತಾ ಕುಂಟುತ್ತಾ ಕೆಳಗೆ ಬಿದ್ದವ್ರನ್ನೆಲ್ಲ ಹೆಣಗಳಲ್ಲೆಲ್ಲ ನೋಡ್ಕೊಂಡು ನೋಡಿಕೊಂಡು ವನೇ ಅದೆಂಥ ಕಾಡು ಸುಡುಗಾಡು ಸುಡುಗಾಡಾಗಿ ಭೂಮೌಚಾತ ಸಂವಿವೇಶಾಗ್ರತೇಜ ಅರಳಿ ವೃಕ್ಷದ ಕೆಳಗಡೆ ಕಾಲು ಮೇಲೆ ಕಾಲು ಹಾಕ್ಕೊಂಡು ಕೂತ ಬಲಗಾಲ ತುದಿಗೆ ಗೇಟ್ ಬಿದ್ದಿತ್ತು ನೋವಾಗುತ್ತಲ್ಲ ಅಂತ ಎಡಕಾಲನ್ನು ಮಡಿಸಿಕೊಂಡು ಮಂಡಿಯ ಮೇಲೆ ಬಲಗಾಲನ್ನು ಹಾಕೊಂಡಿದ್ದ ದೂರದಲ್ಲಿದ್ದ ಬೇಡ್ರವನಿಗೆ ಕೃಷ್ಣಾವತಾರದ ಸ್ವಾಮಿಯ ಬಲಗಡೆ ಪಾದ ಒಂದು ಪಕ್ಷಿ ಅಂತ ಕಂಡಿತು ಜಿಂಕೆ ಅಂತ ಕಂಡಿತು ಸರ್ವಂತೇನ ಪ್ರಕ್ತ ಪ್ರಾಕ್ತದಾವಿತ್ತಮಾಸೀತಿ ಗಾಂಧಾರ್ಯಾಯತಿ ವಾಕ್ಯಂ ಮುಕ್ತ ಸಪೂರ್ವಂ ಗಾಂಧಾರಿ ಕೊಟ್ಟ ಶಾಪವನ್ನು ನೆನೆಸ್ಕೊಳ್ತಾ ನೆನೆಸ್ಕೊಳ್ತಾ ಭೂಮಿಗೆ ಅಂತ ಬಂದರೆ ಭಾಳ ಗೊಡಿಸ್ಲಿಲ್ಲ ಸರಿಯಾಗಿ ಕಳಿಸ್ಲಿಲ್ಲ ಗೌರವದಿಂದ ಕಳಿಸ್ಲಿಲ್ಲ ಅವತಾರ ಹೀಗೆ ಸಮಾಪ್ತಿಯಾಗುವುದೇ ದುರಂತದಲ್ಲಿ ಅಂತ ಚಿಂತನೆ ಮಾಡ್ತಾ ಇದ್ದಾನೆ ದುರ್ವಾಸಸ ಚಿಷ್ಟಲಿಪ್ತೆ ಯಚ್ಚಾಭ್ಯುಕ್ತಂ ಚಚ್ಚ ಸಸ್ಮಾರ ವಾಕ್ಯಂ ಇಲ್ಲೊಂದು ಕಥೆ ಅದು ಹರಿವಂಶದಲ್ಲಿ ಹೇಳಿದ್ದಾರೆ ಆ ಪಾದಕ್ಯಾತ ಕೇಟು ಬಿತ್ತು ಒಂದು ಕಥೆ ಹರಿವಂಶದ ಕಥೆ ಭಾಗವತದಲ್ಲಿಲ್ಲ ಅದು ಇದೇ ದುರ್ವಾಸರನ್ನು ಇದೇ ಕೃಷ್ಣ ಪುತ್ರರು ಪೌತ್ರರು ಹಿಂದೆ ಒಂದು ದಿವಸ ಕೆಣಕಿದ್ದರು ಅವ್ರ ಹತ್ರ ಹೋಗಿ ಹೇಳಿದ್ರಂತೆ ಬಹಿರಂಗವ ಕತೆ ಹೇಳೋಕೆ ನಾಚಿಕೆ ಆಗುತ್ತೆ ನೀವೇನು ಗಂಡಸರು ನಪುಂಸಕರು ಅಂತ ಹೀಯಾಳಿಸಿದರು ಅರವತ್ತು ಸಾವಿರ ಶಿಷ್ಯರು ದೂರ್ವಾಸರಿಗೆ ನೀವೇನು ಗಂಡಸರಾಗಿದ್ದ ಪಕ್ಷದಲ್ಲಿ ಹೀಗೆಲ್ಲ ಪಿಂಡ ಬೆಳೆಸ್ಕೊಂಡು ಊರಲ್ಲಿ ದುಡಿತಾ ದುಡಿಯಿದೆ ನೀವು ಬರ್ತಾ ಇರಲಿಲ್ಲ ನಪುಂಸಕರಿರಬೇಕು ನಿಮ್ಮನ್ನು ಪರೀಕ್ಷೆ ಮಾಡೋಣ ಅಂತ ಅವರೆಲ್ಲರ ಕೌಪೀರವನ್ನು ಕಳಿಸಿ ಅವಮಾನವನ್ನು ಮಾಡಲಾಗಿ ಹೀನಾಮಾನವಾಗಿ ಬಯಲಾಗಿ ಅವರಷ್ಟರು ಕೃಷ್ಣನಿಗೆ ಬಂದು ಯಾದವೇ ಯಾದವೇಂದ್ರನಿಗೆ ದ್ವಾರಕೆಯಲ್ಲಿ ಕೃಷ್ಣ ನಿನ್ನ ಮಕ್ಕಳು ಬೆತ್ತರೆ ಮಾಡಿಬಿಟ್ರು ನಮ್ಮನ್ನು ಅಪಂಸಕರು ಅಂತ ಹೇಳ್ತಾ ಇದ್ದಾರೆ ಆಗ ಕೃಷ್ಣ ಪೀತಾಂಬರವನ್ನು ತಾನು ಉಟ್ಕೊಂಡು ಹಳೆ ಪೀತಾಂಬರಗಳನ್ನು ಧರಿಸಿ ಅದನ್ನೆಲ್ಲ ಚೂರು ಚೂರು ಮಾಡಿ ಅವರಿಗೆ ಕೌಪಿನ ಪ್ರದಾನ ಮಾಡಿದ್ದಾನೆ ಬಟ್ಟೆ ಸುತ್ತಕೊಂಡ್ರು ತುಂಬ ಸಂತೋಷಪಟ್ಟರು ದುರ್ವಾಸರು ಅಂತೂ ನೀನು ಬ್ರಹ್ಮಣ್ಯ ಬ್ರಹ್ಮಣ್ಯ ದೇವ ನಮೋ ಬ್ರಹ್ಮಣ್ಯ ದೇವಾಯ ನನಗೊಂದು ವರವನ್ನು ಕೊಡ್ತೇನೆ ಭೋಜನ ಬಿಡಿಸು ಎಲ್ಲರಿಗೂ ಊಟ ಆದಮೇಲೆ ಕೃಷ್ಣನಿಗೆ ಹೇಳಿದರು ಇದು ನನ್ನ ಊಟದ ಶೇಷ ಅನ್ನಶೇಷ ಇದು ನಿನಗೆ ವಜ್ರಲೇಪದಂತಾಗಲಿ ಮೈಗೆಲ್ಲ ಬಳ್ಕೋ ಇದನ್ನು ಬಳ್ಕೊಂಡ್ರೆ ನಿನ್ನನ್ನು ಯಾರೂ ಏನೂ ಘಾಸೆ ಮಾಡಲಾರು ಅಂತ ಹೇಳಲಾಗಿ ಸಂಕೋಚವಿಲ್ಲದೆ ಕೃಷ್ಣ ಅದನ್ನು ಮುಖಕ್ಕೆ ಮುಡಿಗೆ ತೋಳಿಗೆ ಕೈಗೆ ಎದೆಗೆ ಎಲ್ಲ ಶರೀರ ಭಾಗಕ್ಕೆ ಬಳ್ಕೊಂಡು ಬ್ರಾಹ್ಮಣ ಶೇಷವನ್ನು ಕಾಲಿಗೆ ಬೆಳೆಯಬಾರದು ಅಪಮಾನವಾಗುತ್ತಲ್ಲ ಅಂತ ಬಿಟ್ಟದ್ರಿಂದ ಇದು ಒಂದು ಮಾತ್ರ ಶತ್ರುವಿಗೆ ಬಾಣಕ್ಕೆ ಭೇದ್ಯವಾಯಿತು ಅದೇ ಜಾಗಕ್ಕೆ ಆ ಬೇಡ್ರವನು ಬಾಣವನ್ನು ಬಿಟ್ಟ ಬಿಟ್ಟ ಕೂಡಲೇ ಅಮ್ಮ ಅಂತ ನೆನೆಸ್ಕೊಂಡು ಮೇನೇ ತತಃ ಸಂಕ್ರಮಣಸ್ಯ ಕಾಲಂ ತತಶ್ಚಕಾರ ಇಂದ್ರಿಯ ಸನ್ನಿರೋಧಂ ಪ್ರಾಣಾಯಾಮವನ್ನು ಮಾಡಿ ಗುರು ಸಾಂದೀಪಿನಗಳನ್ನು ನೆನೆಸ್ಕೊಂಡು ತಥಾ ಲೋಕತ್ರಯ ಪಾಲನಾರ್ಥಂ ಆತ್ರೇಯ ವಾಕ್ಯಂ ಪ್ರತಿಪಾಲನಾಯ ಆತ್ರೇಯ ಅಂದರೆ ಅತ್ರಿಪುತ್ರ ದುರ್ವಾಸರ ವಾಕ್ಯವನ್ನು ನೆನೆಸಿಕೊಂಡು ದೇವೋಪಿ ಸನ್ನಿ ದೇಹ ವಿಮೋಕ್ಷ ಹೇತೋ ನಿಮಿತ್ತ ಮೈಚ್ಛತಿ ಸಕಲಾರ್ಥ ತತ್ವವಿತಿ ದೇವತಾ ಸಾರ್ವಭೌಮನಾಗಿದ್ದರು ದೇಹ ಮನುಷ್ಯ ರೂಪದಲ್ಲಿರೋಣದ್ರಿಂದ ಅದನ್ನು ಬಿಡುವುದಕ್ಕೆ ಒಂದು ನಿಮಿತ್ತ ಬೇಕಲ್ಲ ಅಂತ ತಿಳ್ಕೊಂಡು ಸಂಕಲ್ಪ ಮಾಡಿದ ಕೂಡಲೇ ದೂರದಲ್ಲಿದ್ದ ಒಬ್ಬ ಬೇಡ್ರವನು ಜರಾಥತಂ ದೇಶಮುಪಾಜಗಾಮ ಆ ಬೇಡವನಲ್ಲಿಗೆ ಬಂದ ಲುಬ್ಧ ಅವನ ಕೈಯಲ್ಲಿತ್ತು ಒಂದು ಬಿಲ್ಲು ಬಾಣ ಬಾಣದ ತುದಿಯಲ್ಲಿದ್ದಿದ್ದು ಅವರು ತೇದು ಬಿಟ್ಟು ಯಾವ್ದವರು ಬಿಟ್ಟಿದ್ರಲ್ಲ ಒಂದು ಚೂರು ಮುಸಲ ಅವನಕೆ ಚೂರು ಅದನ್ನು ಹೂಡಿದ್ದು ಸಕೇಶವಂ ಯೋಗಯುಕ್ತಂ ಶಯಾನಂ ಅರ್ಧಂಬರ್ಧ ಮಲಗಿದ್ದಾನೆ ಕೃಷ್ಣ ಮೃಗಾಸಕ್ತಃ ಲುಬ್ಧಕಃ ಸಾಯಕೇನ ಇದು ಜಿಂಕೆ ಇರ್ಬೋದು ಅಂತ ತಿಳ್ಕೊಂಡು ಜರ ವಿದ್ಯತಿ ಪಾದತಲೆ ತ್ವರಾವಾನೆ ಕೃಷ್ಣನ ಪಾದಗಳ ಮೇಲೆ ಬಿಟ್ಟುಬಿಟ್ಟ ಆಮೇಲೆ ಹತ್ತಿರ ಬಂದು ನೋಡ್ತಾನೆ ಅಥ ಪಶ್ಯತಿ ಪುರುಷಂ ಯೋಗಯುಕ್ತಂ ಬಾಣ ಪ್ರಯೋಗ ಮಾಡಿದ್ದು ಪ್ರಭಾಸ ಕ್ಷೇತ್ರದಲ್ಲಿ ಏಟು ಬಿದ್ದದ್ದು ಆ ಇನ್ನೊಂದು ತೀರ್ಥದಲ್ಲಿ ಅಲ್ಲಿಗಲ್ಲಿ ಸುಮಾರು ಐದು ಕಿಲೋಮೀಟ್ರ್ ದೂರ ಬಾಣ ಬಿಟ್ಟು ಜಾಗಕ್ಕೆ ಅಲ್ಲಿ ಶಿವಾಲಯವನ್ನು ಕಟ್ಟಿದ್ದಾರೆ ಅಲ್ಲಿಂದಲ್ಲಿಗೆ ಇವತ್ತು ನಾವು ನಡ್ಕೊಂಡು ಹೋಗ್ಬೋದು ಬಸ್ ಯಾತ್ರೆ ಮಾಡಿದ್ದಾರೆ ಆ ಎರಡೂ ಕ್ಷೇತ್ರಗಳನ್ನು ಭಾರತೀಯರಾಗಿ ಹುಟ್ಟಿದವರು ಎಲ್ಲರೂ ಅತ್ಯಂತ ಅವಶ್ಯಕವಾಗಿ ನೋಡಬೇಕಾದ್ದು ಅಥಾಪಶ್ಚತ್ ಪುರುಷಂ ಯೋಗಯುಕ್ತಂ ನನ್ನ ಬಾಣ ತಗಲಿದ್ದು ಪ್ರಾಣಿ ಹೇಗಿರ್ಬೋದು ನೋಡೋಣ ಅಂತ ಅವನು ಬಂದರೆ ನೋಡ್ತಾನೆ ಅತ್ಯಂತ ಸುಂದರನು ದೇಹಕಾಂತಿಯುಳ್ಳವನು ಇಪ್ಪತ್ತೈದು ವರ್ಷದ ಯುವಕನಂತೆ ಕಾಣ್ತಾ ಇದ್ದವನು ಪೀತಾಂಬರಂ ಲುಬ್ಧಕೋ ಅನೇಕ ಬಾಹುಂ ಅನೇಕ ಬಾಹು ಬರೀ ಚತುರ್ಭುಜವಲ್ಲ ಸಾವಿರ ಭುಜಗಳ ಪರಮಾತ್ಮನಾಗಿ ದರ್ಶನ ಕೊಡ್ತಾ ಇದ್ದಾನೆ ಕೃಷ್ಣ ಮತ್ವ ಆತ್ಮಾನಂತಪರಾಧಂ ಸತಸ್ಯ ಪಾದೌ ಜರ ಜಗೃಹೇ ಶಂಕಿತಾತ್ಮ ಅಯ್ಯೋ ತಪ್ಪು ಮಾಡಿಬಿಟ್ನಲ್ಲ ನನ್ನನ್ನು ಕ್ಷಮಿಸು ಅಂತ ಆಶ್ವಾಸಯಂತಂ ಕ್ಷಮಿಸು ಕ್ಷಮಿಸು ಅಂತ ಹೇಳಲಾಗಿ ಕೃಷ್ಣ ಹೇಳಿದ ನೀನೇನು ತಪ್ಪು ಮಾಡಲಿಲ್ಲ ನನ್ನ ಸಂಕಲ್ಪದಂತೆ ಆಯಿತು ನಿನ್ನ ಕೈಯಲ್ಲಿದ್ದ ಬಾಣದ ತುದಿ ನೋಡಿ ದುರ್ವಾಸ ಶಾಪದಿಂದ ಉಂಟಾದ ಒನಕೆ ಚೂರು ನನ್ನ ಇಷ್ಟದಂತೆ ನೀನು ಮಾಡಿದ್ದೀಯ ನಿಂದೆ ಅಂತ ಪಿಲ್ಲ ಹೋಗು ಅಂತ ಹೇಳಿ ಅವನನ್ನು ಮೋಕ್ಷಕ್ಕೆ ಕಳಿಸಿದ ಅಂತ ಹೇಳಿದ್ದಾರೆ ಇಲ್ಲಿ ಬರೀ ಹಿರಿಯರು ಇನ್ನೊಂದು ಸಮಾಚಾರವನ್ನು ಸೇರಿಸ್ತಾರೆ ಅದು ಮೂಲದಲ್ಲಿ ಕಥೆಯಲ್ಲಿಲ್ಲ ಅದೇನೆಂದರೆ ರಾಮಾವತಾರದಲ್ಲಿ ನಾನು ಹಿಂದಿನಿಂದ ನಿನ್ನನ್ನು ಬಾಣದಲ್ಲಿ ವಾಲಿ ರೂಪದಲ್ಲಿ ಹೊಡೆದಿದ್ನಲ್ಲ ಇವತ್ತು ಲೆಕ್ಕ ನಿನಗೂ ನನಗೂ ಸಮವಾಯಿತು ನೀನು ಪಾದಕ್ಕೆ ತಿಳಿಯದೆ ಹೊಡೆದಿದ್ದೀಯೇ ನಾನು ಹಿಂದಿನಿಂದ ಹೊಡೆದಕ್ಕೂ ನೀನು ಮರದ ಹಿಂದಿನಿಂದ ನನ್ನನ್ನು ಪಾದವನ್ನು ಭೇದಿಸಿದ್ದಕ್ಕೂ ಸರ್ ಹೋಯಿತು ಮೋಕ್ಷ ಕೊಟ್ಟಿದ್ದೇನೆ ಹೋಗು ಅಂತ ಅವನನ್ನು ಕಳಿಸಿದ ಅನ್ನೋ ವೃತ್ತ ಅಂತ ಇದು ಬಲಿಕಾ ತೀರ್ಥ ಅನೇಕರಿಗೆ ಇದ್ರ ಮಹಿಮೆ ಗೊತ್ತಿಲ್ಲ ಬಲಿಕಾ ತೀರ್ಥ ಅಂತಾರೆ ಅಲ್ಲಿ ದೊಡ್ಡ ಅಮೃತಶಿಲೆ ವಿಗ್ರಹವಿದೆ ನಾವೆಲ್ಲ ಹೋಗಿ ಅಲ್ಲಿ ಸುದರ್ಶನ ಹೋಮಾದಿಗಳನ್ನು ಮಾಡಬೇಕು ಅಂತ ಆಶೆಪಟ್ಟಿದ್ದೇವೆ ಒಂದು ಸಲ ಹೋಗಿದ್ದೇವೆ ಎರಡು ಸಲ ಹೋಗಿದ್ದೇವೆ ಇದು ಕೃಷ್ಣಾವತಾರ ಸಮಾಪ್ತಿ ಕ್ಷೇತ್ರ ಅಲ್ಲಿಂದ ಕೃಷ್ಣ ಶರೀರಕ್ಕೆ ಸಂಸ್ಕಾರವನ್ನು ಮಾಡಿದ್ದು ಇಲ್ಲಿ ಇವತ್ತು ಬಿರ್ಲಾ ಮಂದಿರ ಕಟ್ಟಿದ್ದಾರೆ ಪ್ರಭಾಸ ಕ್ಷೇತ್ರದಲ್ಲಿ ಸಮುದ್ರ ಸೇರೋ ಜಾಗದಲ್ಲಿ ಭಾರತೀಯರು ಅವಶ್ಯಕವಾಗಿ ಕೃಷ್ಣಾವತಾರ ಕ್ಷೇತ್ರವನ್ನು ಕೃಷ್ಣಾವತಾರ ಸಮಾಪ್ತಿ ಕ್ಷೇತ್ರವನ್ನು ದರ್ಶನ ಮಾಡಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ